ಸಾಧಾರಣ್ಯೇನ ಹೇತು ಸಲಿಲಮಿವ ವಿಭು ಸರ್ವ ಕಾರ್ಯಾಂಕುರಾಣ ಭಗವಂತನ ಕೃಪೆ ನಮ್ಮೆಲ್ಲರ ಮೇಲಿದೆ ಒಬ್ಬನಲ್ಲಿ ಮಾತನಾಡಿಸ್ತಾನೆ ಒಬ್ಬನಲ್ಲಿ ದಾತೃತ್ವವನ್ನು ಕೊಡ್ತಾನೆ ಒಬ್ಬನನ್ನ ಅಧಿಕಾರವನ್ನು ಕೊಟ್ಟು ಕಣ್ಣನ್ನು ಕುರುಡು ಮಾಡ್ತಾನೆ ಒಬ್ಬನಿಗೆ ವ್ಯಾಮೋಹವನ್ನು ಉಂಟು ಮಾಡ್ತಾನೆ ಇನ್ನೊಬ್ಬನಿಗೆ ದಾತೃತ್ವ ಬುದ್ಧಿ ಬರೋದಿಲ್ಲ ಅವರವರ ಕರ್ಮ ವೈಷಮ್ಯದಿಂದ ಮಳೆ ಒಂದೇ ಇದ್ದರೂ ಬೀಜದ ಗುಣದಿಂದ ಪೈರುಗಳು ವ್ಯತ್ಯಾಸವಾಗುವಂತೆ ವೈಷಮ್ಯಂತೂ ಆವಿರಿಂಚಾತ್ ಪ್ರತಿನಿಯತ ಫಲೈ ಪ್ರಾಣಿನಾಂ ಕರ್ಮ ಬೀಜೈ ವೈಷಮ್ಯಂತೂ ಸಮವಾಗಿರುವ ಭಗವಂತ ಲೋಕದಲ್ಲಿ ವಿಷಮತೆಯನ್ನು ಹೇಗೆ ಮಾಡ್ತಾನೆ God is equal to all ಭಗವಂತನ ಕೃಪೆ ಒಂದೇ ಇದೆ ಆದರೆ ವೈಷಮ್ಯ ಹೇಗೆ ಬಂತು ಆವಿರಿಂಚಾತ್ ಇದು ಬ್ರಹ್ಮನಿಂದ ಹಿಡಿದು ಶುರುವಾಯಿತು ಅಂದರು ಎಲ್ಲರೂ ಬ್ರಹ್ಮ ಆಗೋಗಿ ಬರೋದಿಲ್ಲ ಆರಾರು ತಿಂಗಳು ಒಬ್ಬೊಬ್ಬರು ಬ್ರಹ್ಮ ಪದವಿಗೆ ಇದು ಕೊಯ್ಲಿಷನ್ ಮಿನಿಸ್ಟ್ರಿ ಮಾಡೋಕ್ಕಾಗೋದಿಲ್ಲ ಒಂದು ಬ್ರಹ್ಮಕಲ್ಪದಲ್ಲಿ ಒಬ್ಬನೇ ಬ್ರಹ್ಮ ಅವನು ಯಾವುದೋ ಹಿಂದಿನ ಜನ್ಮದಲ್ಲಿ ಎಷ್ಟೊಂದು ಅಶ್ವಮೇಧ ಯಾಗ ಮಾಡಿದನೋ ಭಗವಂತನ ಕೊರು ತಪಸ್ ಮಾಡಿದ ಬ್ರಹ್ಮನನ್ನು ಬೈಬೇಡಿ ಕೃಷ್ಣನಿಗಿಂತ ಅವನ ಮೇಲಿಲ್ಲ ಆ ಬ್ರಹ್ಮ ಮಾಡಿದ ಚೇಷ್ಟೆಗೆ ನಿಗ್ರಹವನ್ನು ಮಾಡ್ತಾನೆ ಶ್ರೀಮದ್ ಭಾಗವತದಲ್ಲಿ ಭಗವಂತ ಕೃಷ್ಣರೂಪಿ ಅಷ್ಟೊಂದು ಪುಣ್ಯಶಾಲಿಯಾಗಿ ಭಗವಂತನ ನಾಭೀ ಕಮಲದಲ್ಲಿ ಅಂದರೆ ಶುಕ್ಲ ಶೋಣಿತ ಸಂಬಂಧವಿಲ್ಲದೆ ಭಗವಂತನ ಹೊಟ್ಟೆಯಿಂದ ನಾಭೀ ಕಮಲದಲ್ಲಿ ಬಂದ ಚೊಚ್ಚಲ ಮಗು ನಾಲ್ಕು ಮುಖದ ಮಗು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಬ್ರಹ್ಮನ ಸೃಷ್ಟಿ ಮಾಡಿ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ನಾಲ್ಕು ವೇದಗಳನ್ನು ಹೇಳಿಕೊಟ್ಟ ಆ ಭಾಗ್ಯ ನನಗಿದೆಯೇ ಯಶನಿಗಿದೆ ನೋಡಿ ಆದರೆ ಅವನಲ್ಲಿಯೂ ಕೆಲವು ದೋಷಗಳಿದೆ ಬ್ರಹ್ಮನಲ್ಲಿ ತನ್ನ ಮಗಳನ್ನೇ ಮದುವೆಯಾದ ಸರಸ್ವತಿಯನ್ನು ತಪ್ಪು ಅಂತ ಅನ್ನಿಸ್ಲಿಲ್ಲ ಅವನಿಗೆ ರಜಸ್ಸು ಉಂಟಾದಾಗ ಯದ್ವಾ ತದ್ವಾ ಮಾತಾಡಿದ್ದಾನೆ ಪುರಾಣಗಳಲ್ಲಿ ಸಾತ್ವಿಕ ಇದ್ದಾಗ ಭಗವಂತನನ್ನ ಸ್ತೋತ್ರ ಮಾಡಿದ್ದಾನೆ ಪ್ರಾರ್ಥನೆ ಮಾಡಿದ್ದಾನೆ ಇದೆಲ್ಲ ಭಾಗವತದಲ್ಲಿ ತೋರಿಸ್ತಾರೆ ಅಂದರೆ ಬ್ರಹ್ಮನಿಂದ ಹಿಡಿದು ಹುಲ್ಲು ಕಡ್ಡಿಯವರೆಗೆ ಇರುವೆಯವರೆಗೆ ಈ ಕರ್ಮಗಳ ಭೇದದಿಂದ ಒಬ್ಬರು ಬ್ರಹ್ಮ ಆಗ್ತಾರೆ ಒಬ್ಬ ಇಂದ್ರ ಆಗ್ತಾರೆ ಒಬ್ಬ ರುದ್ರ ಆಗ್ತಾರೆ ಒಬ್ಬ ಭಿಕ್ಷುಕ ಆಗ್ತಾನೆ ನನಗಿಂತ ತೀರ ಕಡಿಮೆ ಓದಿದವರೆಲ್ಲ ಮಿನಿಸ್ಟರ್ಗಳಾಗಿದ್ದಾರೆ ನಮ್ಮೂರಲ್ಲೇ ಕೆಲವರು ಮಿನಿಸ್ಟರ್ಗಳಾಗಿದ್ದಾರೆ ಏನು ಅಚೀವ್ಮೆಂಟು ಬೈಯೋದು ಬರುತ್ತೆ ಅವ್ರನ್ನ ಅಪೋಸಿಷನ್ ಅವರು ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಅವ್ರಿಗೆ ಚಡ್ಡಿ ಕಳಿಸಿ ಅಂಗಿ ಕಳಿಸಿ ನಮ್ಮೂರಿನವರು ಹೇಳ್ತಾ ಇದ್ದಾರೆ ನೋಡಿ ಅವ್ರ ಮೇಲೆ ಕೋರ್ಟ್ ಕೇಸು ಕಚೇರಿ ಹಾಕ್ತಾ ಇದ್ದ ಅವನು ಅವನ ಸಂಸ್ಕಾರ ಅಷ್ಟೇ ನಾನೇನು ಮಾಡಲಿ ಆದರೆ ಅವನ ಪದವಿ ನನಗೆ ಕೊಟ್ಟರೆ ನಾ ಮಾಡಿ ಆದರೂ ಮಾಡಿ ಏನು ನನ್ನ ಪದವಿ ಅವನು ನಿರ್ವಹಣೆ ಮಾಡಲಾರ ಇದು ಸಂಸ್ಕಾರ ಅದು ಅವನ ಸಂಸ್ಕಾರ ಸಂಸ್ಕಾರವೆಂಬುದು ಇನ್ನೊಬ್ಬರು ಕೊಡೋದಲ್ಲ ನೀವೇ ಮಾಡಿಕೊಳ್ಳುವುದು ನಿಮ್ಮ ನಿಮ್ಮ ಮನಸ್ಸಿಗೆ ಎಂತು ಆವಿರಿಂಚಾತೆ ಪ್ರತಿನಿಯತ ಫಲೈ ಪ್ರಾಣಿನಾಂ ಕರ್ಮ ಬೀಜೈ ಸಾಮ್ಯಂ ಸ್ವಸ್ಯ ಸ್ವಗೀತಂ ಹಾಗಿದ್ರೆ ದೇವರು ಒಬ್ರಿಗೊಂದು ಮಾಡಿದ್ನಲ್ಲ ಅಂದರೆ ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿನ ಪ್ರಿಯ ಅರ್ಜುನ ನಾನು ಎಲ್ಲರಲ್ಲಿ ಸಮಬುದ್ಧಿಯನ್ನು ತೋರಿಸ್ತಾ ಇದ್ದೇನೆ ಅವರವರ ಕರ್ಮಕ್ಕೂ ಅನುಗುಣವಾಗಿ ಫಲಗಳನ್ನು ಕೊಡ್ತೇನೆ ಜಾತಿ ಗುಣ ಧರ್ಮ ಅಧಿಕಾರ ಸ್ಥಾನದಿಂದ ಒಬ್ಬನು ಹೆಚ್ಚು ಪ್ರಿಯನೂ ಅಲ್ಲ ಒಬ್ಬ ಹೆಚ್ಚು ಅಪ್ರಿಯನೂ ಅಲ್ಲ ನನಗೆ ಅಂತ ಅವನೇ ಹೇಳಿದ್ನಲ್ಲ ಹಾಗಿದ್ರೆ ಪರೀಕ್ಷೆಯಲ್ಲಿ ಒಬ್ಬರಿಗೆ ನೂರಕ್ಕೆ ನೂರು ಮಾರ್ಕ್ಸ್ ಬರುತ್ತೆ ಒಬ್ಬರಿಗೆ ತೊಂಬತ್ತು ಬರುತ್ತೆ ಒಬ್ರಿಗೆ ಎಂಬತ್ತು ಬರುತ್ತೆ ಒಬ್ರಿಗೆ ಐದೇ ಬರುತ್ತೆ ಇದು ಮೇಷ್ಟ್ರು ಮಾಡಿದ್ದಲ್ಲವೇ ಮೇಷ್ಟ್ರು ಅಂಕಿ ಹಾಕ್ತಾನೆ ನಿಜ ಮಾರ್ಕ್ಸ್ ಹಾಕ್ತಾನೆ ನಂಬರ್ ಹಾಕ್ತಾನೆ ನಿಜ ಅದನ್ನು ಬರೆದದ್ದು ನೋಡಿಕೊಂಡು ಹಾಕ್ತಾನೆ ಹೊರತು ಇವನಾಗಿ ಮೊದಲೇ ತೀರ್ಮಾನ ಮಾಡೋದಿಲ್ಲ ನಮಗೊಬ್ಬರು ಸಂಸ್ಕೃತಿ ಮೇಷ್ಟಿದ್ರು ಈ ಉಪಕಥೆಗಳು ಹೇಳಬೇಕಲ್ಲ ಅವ್ರ ವರ್ಷದ ಕೊನೆ ಬಂದರೂ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಇರಲಿಲ್ಲ ಸಂಸ್ಕೃತ ಪಂಡಿತರ ಕೆಲಸ ಅದು ಜನವಾರ ನೂಲ್ ನೂಲ್ತಾ ಇರೋದು ಬಂದವ್ರ ಜೊತೆ ಮಾತಾಡ್ತಾ ಇರೋದು ಅಲ್ಲಿ ಇಲ್ಲಿ ಹೋಗೋದು ಸುತ್ತಾಡೋದು ಒಂದು ಐವತ್ತು ಜನ ಅರವತ್ತು ಜನ ಒಂದು ಕ್ಲಾಸಲ್ಲಿ ಸಾರ್ ನಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿವೆ ತಿಳ್ಕೊಂಡು ನಿನಗೆ ಯಾಕೋ ಮಾರ್ಕ್ಸು ಅನ್ನೋರು ಇಲ್ಲ ಸರ್ ತಿಳ್ಕೊಬೇಕು ಪೇಪರೇ ಮುಟ್ಟಿಲ್ಲ ಏನು ಹೇಳಬೇಕು ಅವರು ಸರಿಯಾಗಿ ನಿಂತ್ಕೊಳ್ಳೋ ಇದ್ರಿಗೆ ಸರಿಯಾಗಿ ಫೋಟೋಗ್ರಾಫ್ ತಗೊಳ್ಳೋ ಹಾಗೆ ನಿಂತ್ಕೋಬೇಕು ಹಾಂ ಎಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಹೋಗೋರು ಬಾಯಲ್ಲಿ ಹೇಳಿದ್ದೆ ಮಾರ್ಕ್ಸು ಇನ್ನೊಬ್ಬರು ನಿಂತ್ಕೊಳ್ಳೋಕೆ ಬರ್ತಿರಲಿಲ್ಲ ಏ ಸೊಟ್ಟು ಮೂತಿ ಈಗ ನಿಂತಿದೆಯಾ ನಿನಗೆ ಇಪ್ಪತ್ತೈದು ಮಾರ್ಕ್ಸ್ ಹೋಗ್ಬಿಡು ಮಾರ್ಕ್ ಲಿಸ್ಟ್ ಕೊಡ್ತಿದ್ರು ಹೆಡ್ ಮಾಸ್ಟರ್ಗೆ ಆ ಹೆಡ್ ಮಾಸ್ಟರ್ ಅಂತ ಅವರು ಪೇಪರ್ಸ್ ಕೇಳ್ತಿರ್ಲಿಲ್ಲ ಅವರು ಅಲ್ಲಿ ಹೋಗ್ತಿತ್ತು ಭಗವಂತ ಹಾಗೆ ಮಾಡ್ತಾನೇನು ಭಗವಂತ ಹಾಗೆ ಮಾಡೋದಿಲ್ಲ ಸಾಮ್ಯಂ ಸಸ್ಯ ಸ್ವಗೀತಂ ಸಮೋಹಂ ಸರ್ವಭೂತೇಶು ಶ್ರುತಮಪಿ ತದಿಹ ವೇದದಲ್ಲಿ ಹೇಳಿದ್ದಾರೆ ಸೂತ್ರದಲ್ಲಿ ಹೇಳಿದ್ದಾರೆ ಹಾಗಿದ್ರೆ ಕೆಲವರನ್ನ ನರಕಕ್ಕೆ ಹಾಕ್ತಾನೆ ಕೆಲವರನ್ನ ವೈಕುಂಠ ಕರ್ಕೊಂಡೋಗ್ತಾನೆ ಅಧೋ ನಿಮಿಷಾದಿಭೇದ ತಾದೃಕೆ ಕರ್ಮಾನುರೂಪಂ ಫಲಮಿತಿ ನಿಯತೋ ಅನಾದಿರೇಷ ಪ್ರವಾಹ ಅನಾದಿ ಪ್ರವಾಹದಲ್ಲಿ ಅವರವರು ಮಾಡಿಕೊಂಡ ಕರ್ಮಾನುಗುಣವಾಗಿ ಫಲವನ್ನು ಅದನ್ನು ಮುಂದೆ ಹೇಳ್ತಾರೆ ಫಲ ವಿತರಣದಕ್ಷಂ ಪಕ್ಷಪಾತ ಇದೆಲ್ಲ ಹೇಳ್ತಾರೆ ವೇದಾಂತೇಶಕರು ಆದ್ದರಿಂದ ನೀವು ತಿಳ್ಕೋಬೇಕಾದ್ದೇನು ದಯ ಎಂಬುದುಂಟು ಭಗವಂತನಿಗೆ ಅದು ಸಿದ್ಧೋಪಾಯ ಇಟ್ ಈಸ್ ರೆಡಿ ನೀ ನಮ್ಮೇಲೆ ಮೇಲೆ ಬರಲಿಲ್ವಲ್ಲ ದಯ ಬರಲಿಲ್ಲ ಸ್ವಾಮಿ ಕಾವೇರಿ ನೀರಿದೆ ರಸ್ತೆಯಲ್ಲಿ ಪೈಪ್ ಎಲ್ಲ ಹಾಕಿದ್ದಾರೆ ನಿಮ್ಮ ಮನೇಲಿ ನೀರು ಬರ್ತಾ ಇಲ್ವಲ್ಲ ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಗಲಾಟೆ ಅವ್ರು ಏನು ಮಾಡಲಿ ನೀರು ಬಿಡೋನ್ ಬರ್ತಿದ್ರೆ ತಿರುಗಿಸ್ತಾ ಇದ್ರೆ ಏನು ಮಾಡ್ತೀರಿ ಪೈಪ್ ಇದ್ರಾಗಲಿಲ್ಲ ಪ್ರತಿಬಂಧಕ ಅಂತ ಒಂದಿದೆ ಅಡಚಣೆ ಶಕ್ತಿ ಒಂದಿದೆ ಅಡಚಣೆ ಎಂಬುದು ನಾವು ಮಾಡಿಕೊಂಡ ಕರ್ಮ ಅದು ಮರೆತು ಬಿಡ್ತೇವೆ it has a very great dimension ವೃತ್ರಾಸುರ ನರಕಾಸುರರಿಗಿಂತ ದೊಡ್ಡ ಶಕ್ತಿ ಭೂತ ಶಕ್ತಿ ನಾವು ಮಾಡಿಕೊಂಡಂತಹ ಪಾಪಶಕ್ತಿಗಳು ಹಾಗಿದ್ರೆ ಭಗವಂತನ ದಯೆ ಅನ್ನೋದು ಕಂಡೀಷನಲ್ ಆಗೋಯ್ತಲ್ಲ ನಿಬಂಧನೆಯಾಗಿ ಹೋಯ್ತಲ್ಲ ನಮ್ಮ ಪಾಪಗಳನ್ನು ನಿವಾರಿಸುವ ಶಕ್ತಿ ಇಲ್ಲವೇ ಅದಕ್ಕೆ ಹೇಳ್ತಾರೆ ಕಾಲೇ ದುಃಖೋಪಶಾಂತಿಂ ಜನಯತಿ ಭಗವಾನ್ ವ್ಯಾಜ ಮಾತ್ರಾವಲಂಬಿ ಯಾ ದುಃಖ ಭಾಷಿಕೀರ್ಷ ಪರಹಿತ ಮನಸಃ ತೈವ ತಸ್ಯಾನುಕಂಪ ದತ್ತೇ ದೇಹಾದಿಯೋಗಂ ದಿಶತಿ ಚ ನಿಗಮಂ ಭಕ್ತಿ ವೇದಾಂತಸಾರಂ ಯೋಗಂ ನಿರುಪದಿ ಸಮಯೇ ಸೌತಿ ಪುಂಸಾಂತಯೈವ ಕಾಲೇ ದುಃಖೋಪಶಾಂತಿಂ ಒಂದು ಕರ್ಮ ಪಕ್ವ ಕಾಲದಲ್ಲಿ ದುಃಖಕ್ಕೆ ಉಪಶಾಂತಿಯನ್ನು ಅವನೇ ಮಾಡ್ತಾನೆ ದೇವರು ಮಾಡಿರೋ ಉಪಕಾರಗಳನ್ನು ವೇದಾಂತೇಶಿಕರು ತಮ್ಮ ರಹಸ್ಯ ಗ್ರಂಥಗಳಲ್ಲಿ ಒಂದು ಕಡೆ ಒಂದೇ ಒಂದು ಪದ್ಯದಲ್ಲಿ ಸಮ್ಮರಿ ಮಾಡಿ ಹೇಳ್ತಾರೆ ரகசியத்ரய சுழக்கம் ಅಮೃತರಂಜನಿ ಅಂತ ಒಂದು ಕಲೆಕ್ಷನ್ ஊன் தந்து நிலை நின்ற உயிரும் தந்து ஓர் உயிராகி உள்ளொளியோடுரைந்த நாதன் தான் தந்த என்னுயிரை எனதன்னா நல்லறிவும் தந்து நகலா நலமும் தந்து தான் தந்த நல்வழியால் தாழ்ந்த வெண்ணை தந்தனுக்கே பரமாக தானே எண்ணி வான் தந்து மலரடியும் தந்து வானோர் வாழ்ச்சி தர மன்னருளால் ಒರಿತಿಟ್ಟಾನೆ ಈ ನಾ ಹೇಳುವ ಈ ಹತ್ತು ದಿವಸದ ಈ ಪ್ರಬಂಧ ಸಾರವನ್ನೆಲ್ಲ ಒಂದೇ ಶ್ಲೋಕದಲ್ಲಿ ಅಡಗಿಸಿಬಿಟ್ರು ಊರೋಳು ಊನ್ ತಂದು ಊನ್ ಅಂದ್ರೆ ಶರೀರ ಮಾಂಸ ಪ್ರಶ್ನೆ ಕೇಳ್ತೇನೆ ದೇವರೇ ನನಗೆ ಒಳ್ಳೆಯ ಶರೀರವನ್ನು ಕೊಡು ನಿನ್ನ ಧ್ಯಾನ ಮಾಡೋದಕ್ಕೆ ಅಂತ ಯಾರಾದರೊಬ್ಬರು ಅರ್ಜಿ ಹಾಕಿದ್ರಾ ನೀವು ಹಾಕಿದ್ರಾ ಹೇಳಿ ಒಬ್ಬರಾರು ಅರ್ಜಿ ಹಾಕಿರಲಿಲ್ಲ ಹಾಗಿದ್ರೆ ಒಳ್ಳೆ ಶರೀರ ಯಾತಕ್ಕೆ ಬಂತು ಒಳ್ಳೆ ಶರೀರ ಅಂತ ಯಾಕೆ ಹೇಳ್ತೀರಿ ಇಲ್ಲಿ ಬಂದು ಕೂತರು ಇಷ್ಟೊತ್ತಾದರೂ ಎದ್ದು ಹೋಗಬೇಕು ಅಂತ ಅನ್ನಿಸ್ಲಿಲ್ವಲ್ಲ ಒಳ್ಳೆ ಶರೀರವಲ್ಲೇ ನೋಡಿ ನನಗಿಂತ ಕಷ್ಟಪಟ್ಕೊಂಡು ಕೂತಿದ್ದೀರಿ ಪಾಪ ಎಷ್ಟೋ ವಯಸ್ಸಾದವರು ಹಿರಿಯರು ಬರೋ ಕಷ್ಟವಾದವರು ಯಾರೋ ಕರ್ಕೊಂಬಂದಿದ್ದಾರೆ ಕೂತಿದ್ದೀರಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಥ ಶರೀರ ಕೊಟ್ಟ ಎಲ್ಲ ಪ್ಯಾಕ್ ಮಾಡಿದ್ದಾನೆ ಅದರಲ್ಲಿ ಕಣ್ಣು ಕಿವಿ ಒಂದೊಂದು ವರ್ಷಕ್ಕೆ ಒಂದೊಂದು ಪದಾರ್ಥ ಕೊಡೋದಿಲ್ಲ ಸ್ವಾಮಿ ದೇವರು ಮೊದಲು ಹೊಡ್ತಿ ಆಮೇಲೆ ಬಾ ಹೋಗು ಕಣ್ಣು ಕೊಡ್ತೀನಿ ಅಪ್ಲಿಕೇಶನ್ ಹಾಕಿ ಎರಡು ಬೇಕೋ ಒಂದೇ ಸಾಕು ಏ ನೀನು ಒಂದೇ ಕಣ್ಣು ಸಾಕು ಹೋಗು ನೀನು ಒಂದೇ ಕಿವಿ ಸಾಕು ಹೋಗು ಜೀರ್ಣ ಶಕ್ತಿ ಇಲ್ವಲ್ಲ ಸ್ವಾಮಿ ಅಯ್ಯೋ ಅದು ಮರೆತು ಬಿಟ್ನೆ ಲಿವರ್ ಮಾಡ್ತೇನೆ ಮೂಢ ಅಲ್ಲ ಭಗವಂತ ಒಟ್ಟಿಗೆ ಕೊಟ್ಟಿದ್ದಾನೆ ಎಲ್ಲವನ್ನು ಕಾಲು ಕೈಗಳಲ್ಲಿ ಬೆರಳುಗಳನ್ನು ಗಿಣ್ಣುಗಳನ್ನು ಎಪ್ಪತ್ತೆರಡು ಸಾವಿರ ನರಮಂಡಲವನ್ನು ಮೂವತ್ತಾರು ಸಾವಿರ ಈ ಕಡೆ ಇನ್ನೊಂದು ಮೂವತ್ತಾರು ಸಾವಿರ ಈ ಕಡೆ ಎಲ್ಲವನ್ನು ತಲೆಯಲ್ಲಿ ಹೇಳ್ತೀರಿ ಯೋಗದಲ್ಲಿ ತಲೆಯಲ್ಲಿ ಸೇರಿಸಿ ಕಾಲು ತುದಿ ಉಗುರಿನ ತನಕ ಎಲ್ಲವನ್ನ ಜೋಡಿಸಿ ಎಂಥ ವಿಚಿತ್ರ ರಚನೆ ಮಾಡಿದ್ದಾನೆ ಭಗವಂತ ತಂದು ಬಹಳ ದೊಡ್ಡ ಉಪಕಾರ ಶರೀರವನ್ನು ಕೊಟ್ಟ ನೆಲೆ ನಿಂದ್ರ ಉಯಿರಂ ತಂದು ಉಯಿರಂದ್ರೆ ಜೀವಾತ್ಮ ಉಸಿರು ತಮಿಳಲ್ಲಿ ಉಯಿರಂದ್ರೆ ಉಸಿರು ಆಗುತ್ತೆ ಆಗುತ್ತೆ ಆ ಜೀವಾತ್ಮನನ್ನ ಈ ಶರೀರದಲ್ಲಿ ತಂದು ಕೂಡಿಸಿದ ಕೂಡಿಸಿದ್ದ ಹಾಗೆ ನಿಲೆ ನಿಂದ್ರ ಉಯಿರಂ ತಂದು ಒಂದು ನೆಲೆಯಲ್ಲಿ ನಿಂತಿದೆ ಈ ಜೀವಾತ್ಮ ನೀವು ಸ್ವಲ್ಪ ಕಪ್ಪು ಬಣ್ಣ ಕುಳ್ಳಾಗಿದ್ರಿ ದಪ್ಪಕ್ಕಿದ್ರಿ ಇನ್ನೊಬ್ಬರು ನೋಡಿ ಅದ್ರ ಶರೀರ ನನಗಿಂತ ಚೆನ್ನಾಗಿದೆ ನಾನು ಅಲ್ಲಿ ಹೋಗ್ತೇನೆ ನೀವಿಲ್ಲಿ ಬಾ ಅಂದರೆ ಎಕ್ಸ್ಚೇಂಜ್ ಆಗೋದಿಲ್ಲ ನೀಲೆ ನಿಂದ ಉಯಿರಂ ತಂದು ನಿಮ್ಮ ಶರೀರದಲ್ಲೇ ನೀವಿರೋ ಹಾಗೆ ಮಾಡಿದ ಅಪ್ಪ ಆ ಉಪಕಾರ ಎಂಥದ್ದು ನಿಮ್ಮ ಮೇಲೆ ನಿಮಗೆ ಜ್ಞಾನ ಇಲ್ಲದೆ ಇದ್ದಾಗ ನಿದ್ದೆ ಇಲ್ಲಿ ಕೂಡ ಈ ಜೀವಾತ್ಮ ಶರೀರವನ್ನು ಬಿಟ್ಟು ಹೋಗದಂತೆ ಮೂರ್ಛಾವಸ್ಥೆಯಲ್ಲಿ ಬಿಟ್ಟು ಹೋಗದೇ ಇದ್ದಂತೆ ಅನಸ್ಥೀಸಿಯ ಕೊಟ್ಟರು ಆಸ್ಪತ್ರೆಯಲ್ಲಿ ಶರೀರದಲ್ಲಿ ಜೀವಾತ್ಮ ಇರುವಂತೆ ಪ್ರಜ್ಞೆ ಇರುವಂತೆ ನಿಲೆ ನಿಂದ್ರ ಉಯಿರಂ ತಂದು ಓ ರುಯಿರಾಹಿ ಎಲ್ಲರಿಗೂ ಸಮಾನವಾಗಿ ಅಂತರಾತ್ಮನಾಗಿದ್ದಾನೆ ಭಗವಂತ ಇವನು ಭಿಕ್ಷುಕ ಇವನೆಲ್ಲ ಅಂತರಾತ್ಮನಾಗಬೇಡ ಏನಾರು ಹೇಳಿದ್ದಾನೆಯೇ ದೇವರು ನೋಡಿ ಸಮತ್ವ ಅಲವೇದು ಸಮತ್ವಂ ಯೋಗ ಉಚ್ಚತೆ ಭಗವಂತನಿಗಿಂತ ಯೋಗ ಉಂಟೆ <coughs> ಎಲ್ಲರಲ್ಲಿ ಏಕಪ್ರಕಾರದಲ್ಲಿ ಓ ರೂಯಿರಾಹಿ ಅದು ಯೂನಿಟಿ ಜಗತ್ತಲ್ಲಿ ಏಕತ್ವವನ್ನು ಭಗವಂತ ಹಾಕೊಟ್ಟ ಎಲ್ಲರಲ್ಲಿ ಅಂತರಾತ್ಮನಾಗಿದ್ದಾನೆ ವೇದಾಂತ ಹೇಳುವ ನಿಜವಾದ ಅದ್ವೈತ ಅದು ಒಂದೇ ಅದ್ವೈತ ಎಲ್ಲರಲ್ಲಿರೋನೊಬ್ಬನೇ ದೇವರು ನೀವು ನನ್ನ ದ್ವೇಷ ಮಾಡಿದ್ರಿ ನನ್ನ ದ್ವೇಷ ಅಲ್ಲ ನನ್ನಲ್ಲಿರೋ ದೇವರನ್ನು ದ್ವೇಷ ಮಾಡಿದಿರಿ ನನ್ನನ್ನು ಪ್ರೇಮ ಮಾಡಿದಿರಿ ನನ್ನಲ್ಲಿರುವ ಭಗವಂತನನ್ನು ಪ್ರೇಮ ಮಾಡಿದಿರಿ ಆತ್ಮಾಪಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಇದು ಒಂದು ಸೂತ್ರ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಳ ಇವ ತಾಂತಂದಯನ್ನು ಉಳ್ಳೊಳಿ ಓಡು ಇಂದನಾಥನ್ ಒಳೀಂದ್ರ ಪ್ರಕಾಶ ಒಂದೊಂದು ಶರೀರದಲ್ಲಿಯೂ ಅಂತರ್ಯಾಮಿಯಾಗಿರುವಾಗ ಭಗವಂತ ಭಿಕ್ಷುಕನಲ್ಲಿದ್ದರೆ ಅವನ ಸ್ವರೂಪ ಮಂಕಾಗುತ್ತೆ ಹುಳ ಹುಪ್ಪಟಲ್ಲಿದ್ದರೆ ಕರಪ್ಟ್ ಆಗ್ತಾನೆ ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಬ್ರಹ್ಮಸೂತ್ರದಲ್ಲಿ ಹೇಳಿದರು ವ್ಯಾಸರು ನಮ್ಮ ನಮ್ಮ ಶರೀರಗತವಾದ ದೋಷಗಳು ಅಂತರಾತ್ಮನಾದ ಭಗವಂತನನ್ನು ಮುಟ್ಟುವುದಿಲ್ಲ ಕೆಸರಲ್ಲಿಯೇ ಹುಟ್ಟುತ್ತೆ ತಾವರೆ ಪುಷ್ಪ ಆದರೆ ತಾವರೆ ಎಲೆಗೇನು ಗುಣ ಇರುತ್ತೆ ಅಂದರೆ ನೀರದ್ರ ಅದರ ಮೇಲೆ ಬಿದ್ದರೂ ಅಂಟೋದಿಲ್ಲ ಪದ್ಮಪತ್ರ ಮೇ ಬಾಂಬತ್ ನೋಡಿದ್ದೀರಿ ಎಲ್ಲ ಅನುಭವ ಎಂಥ ಅನುಭವ ನೋಡಿ ಕೃಷ್ಣನ ಶರೀರ ರೋಗಿ ಶರೀರ ಭಿಕ್ಷುಕ ಶರೀರ ರಾಜ ಶರೀರ ಬಂದಿ ಶರೀರ ಹಂದಿ ಶರೀರ ತತ್ತ ದೇಹಗತ ದೋಷಗಳು ಭಗವಂತನನ್ನು ಮುಟ್ಟುವುದಿಲ್ಲ ಎಲ್ಲ ಕಡೆ ಪ್ರಕಾಶಮಾನನಾಗಿದ್ದಾನೆ ಉಳ್ಳೊಡಿಯೋಡು ಉರಹಿಂದನಾಥನ್ ತಾನ್ ತಂದೆಯನ್ನು ಇರೈ ಈ ಜೀವಾತ್ಮ ಅಸ್ತಿತ್ವದಲ್ಲಿರುವುದು ಅವನ ಭಿಕ್ಷೆ ಸ್ವಾಧೀನ ತ್ರಿವಿಧ ಚೇತನ ಚೇತನ ಸ್ಥಿತಿ ಪ್ರವೃತ್ತಿ ಅವನು ಸಂಕಲ್ಪ ಮಾಡಿದ್ದಾನೆ ಗುರುಗಳು ಹೇಳ್ತಾರೆ ಈ ಜೀವಾತ್ಮ ಅನ್ನೋದು ನಿತ್ಯ ವಸ್ತು ಇದಕ್ಕೆ ಅಳಿವಿಲ್ಲ ಯಾತಕ್ಕೆ ಅಂದರೆ ಇದು ನಿತ್ಯವಾಗಿರಲಿ ಅಂತ ಒಂದು ನಿತ್ಯ ಸಂಕಲ್ಪದಿಂದ ಇದು ನಿತ್ಯವಾಗಿದೆ ಅನಿತ್ಯ ಇದು ಕ್ಷಣ ಮಾತ್ರ ಹುಟ್ಟಿ ಸಾಯಲಿ ಅಂತ ಮಾಡಿದರೆ ಕ್ಷಣ ಮಾತ್ರ ಹುಟ್ಟಿ ಸತ್ತು ಬಿಡೋ ವಸ್ತುಗಳು ಉಂಟು ಆದ್ದರಿಂದ ಜೀವಾತ್ಮನಿಗೆ ಅಸ್ತಿತ್ವ ಇರುವುದು ಭಗವಂತನಿಂದ ಸ್ಥಿತಿ ಪ್ರವೃತ್ತಿ ಎಲ್ಲವೂ ಅವನಿಂದ ತಂದ ಎನ್ನು ಇರೈ ಎನದನ್ನ ನಲ್ಲರಿವು ತಂದು ಈ ಜೀವಾತ್ಮನೂ ನನ್ನದಲ್ಲ ನಾನು ನನ್ನವನಲ್ಲ ಶರೀರವು ನನ್ನದಲ್ಲ ಎಲ್ಲವೂ ಅವನದು ಅನ್ನುವ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನೋಡಿ ಶರೀರ ಕೊಟ್ಟ ಆತ್ಮನನ್ನ ಒಳಗೆ ಕೂಡಿಸಿದ ಅಳ್ಳಾಡದಾಗ ಮಾಡಿದ ಅದರ ನಂತರ ಅಂತರಾತ್ಮನಾದ ದಿವ್ಯ ಜ್ಞಾನವನ್ನು ಕೊಟ್ಟ ಅಷ್ಟೇ ಸಾಲಿಲ್ಲ ತಾಂತಂದ ನಲ್ವಳಿಯಾಲ್ ವೇದಶಾಸ್ತ್ರಗಳನ್ನ ಕೊಟ್ಟು ಒಳ್ಳೆ ದಾರಿ ಕೆಟ್ಟ ದಾರಿ ತೋರಿಸಿ ಇಲ್ಲಿ ಹೋಗು ಮಗು ಅಲ್ಲಿ ಬೇಡ ಅಂತ ಹೇಳಿ ತಾಳ್ದವೆನ್ನೈ ಗುರುಗಳಿಗೆ ನನ್ನನ್ನು ಅಡಿಯಾಳನ್ನಾಗಿ ಮಾಡಿ ವಿನಯವನ್ನು ಕೊಟ್ಟು ಶಾಸ್ತ್ರಜ್ಞಾನವನ್ನು ಕೊಟ್ಟು ಅಡಿಯಾಳ್ಕೆನ್ನೈ ಆಳ್ಪಡುತ್ತ ವಿಮಲನ್ ತಾಳ್ದವೆನ್ನೈ ತಂತನಕ್ಕೆ ಭರಮಾಹ ನೀ ನನ್ನವನು ಕಾಣೋ ಅರ್ಜುನನಿಗೆ ಗೊತ್ತಿಲ್ಲ ಇದು ಮಹಾಭಾರತ ಏನು ಕೃಷ್ಣ ಇಷ್ಟೊಂದು ನನಗೋಸ್ಕರ ಸೇವೆ ಮಾಡ್ತೀಯ ಥೂ ಇದು ಹೀನ ಕೆಲಸ ಆಹಾ ದುರ್ಯೋಧನ ಮನೆಗೆ ನೀನು ದೂತನಾಗಿ ಹೋಗೋದು ನನಗೆ ಇಷ್ಟ ಇಲ್ಲ ಅಂದ ಧರ್ಮರಾಜ ಅವನಿಗಿಷ್ಟ ಇಲ್ಲ ಆಗ ಉದ್ಯೋಗ ಪರ್ವದಲ್ಲಿ ಎಂಥ ಮಾತನ್ನಾಡಿ ಹೇಳಿದ್ದಾರೆ ಎಲ್ಲ ತಮಗೆ ಆಗ ಕೃಷ್ಣ ಹೇಳ್ತಾನೆ ಅಪ್ಪ ನೀ ಬಿಟ್ಟರು ನಾ ಬಿಡೋ ಹಾಗಿಲ್ಲ ಕಾಣು ನಿನ್ನ ಮೇಲೆ ನನ್ನ ಪಾಶ ಆಗಿದೆ ಅರ್ಜುನನಿಗೋಸ್ಕರವಾಗಿ ಏನನ್ನು ಬೇಕಾದ್ರೂ ಮಾಡ್ತೇನೆ ಶರೀರದ ಮಾಂಸವನ್ನು ಬೇಕಾದರೂ ಕತ್ತರಿಸಿ ಕೊಡ್ತೇನೆ ಅಂತ ಹೇಳಿದ ಹಾಗೆ ತಾನ್ ತಂದನಲ್ವಳ್ಯ ಅಲ್ ತಾಳ್ದವೆನ್ನೈ ತಂದನಿಕೆ ಬರಮ ನೀನು ಬೇರೆಯವರಿಗೆ ದಾಸನಲ್ಲ ನನಗೇ ದಾಸನಾಗಿದ್ದೀಯೇ ನೀನಿರುವುದೇ ನನ್ನ ಸೇವೆಗೋಸ್ಕರವಾಗಿ ಉನಕ್ಕೆ ರಾಮಾಳ್ ಶೈವೋಂ ನಾರಾಯಣನೇ ನಮಗೇ ಬರೆದಿರುವಾನ್ ಎರಡು ವಾಕ್ಯ ತಿರುಪಾವಿಯಲ್ಲಿ ತಾನೇ ಎಣ್ಣಿ ವಾನ್ ತಂದು ಮೋಕ್ಷದ ದಾರಿಯಲ್ಲಿದೆ ಯಾರಿಗಾರು ಗೊತ್ತಿದೆಯೇ ಮೋಕ್ಷಕ್ಕೆ ಹೋಗೋ ದಾರಿ ಗೊತ್ತಿದೆಯೇ ಜಯನಗರಕ್ಕೆ ಹೋಗೋ ದಾರಿಯೇ ಗೊತ್ತಿಲ್ಲ ನಮಗೆ ದಿವಸ ಒಂದು ಟ್ರಾಫಿಕ್ ರೋಡ್ ಚೇಂಜ್ ಮಾಡ್ತಾ ಇರ್ತಾರೆ ಅಲ್ಲಿ ಬಂದು ಇಲ್ಲಿ ಬಂದು ನಮ್ಮ ಮನೆಗೆ ಬರ್ಬೇಕಾದ್ರೆ ಎಷ್ಟು ಖುಷಿ ಇತ್ತು ನಿಮಗೆ ಇವತ್ತು ಅಲ್ಲಿ ಬಂದು ಇಲ್ಲಿ ಬಂದು ಕೇಳ್ಕೊಂಡ್ಬರ್ತೀರಿ ಭೂಮಿ ಮೇಲಿರೋ ಗತಿಯೇ ಗೊತ್ತಿಲ್ಲ ಹೇಳ ರಾಮ ಪೃಚ್ಛಾಮಿ ಕಿಂಚನ ಯಥಾಕಿಲ ರಾಘವತ್ವೇ ಸೀತಾದೇವಿಯಲ್ಲಿ ಹೋದ್ಲು ದಾರಿ ಗೊತ್ತಾಗಲಿಲ್ಲ ಕೋತಿಗಳನ್ನು ಕೇಳಿದೆ ಕರಡಿಗಳನ್ನು ಕೇಳಿದೆ ಆ ಜಟಾಯುವಿಗೆ ಮೋಕ್ಷದ ದಾರಿ ತೋರಿಸಿದೆಯಲ್ಲ ಅದು ಹ್ಯಾಕ್ ಗೊತ್ತಾಯಿತು ಅಂತ ಕೇಳಿದ ಹಾಗೆ ಆ ಮೋಕ್ಷದ ದಾರಿ ಗೊತ್ತಿರೋದು ಅವನೊಬ್ಬನಿಗೆ ಗೊತ್ತಿಲ್ಲ ಅದು ಅದು ಬಹಳ ಜನ ಹೋಗೋ ರೋಡಲ್ಲ ಟ್ರಾಫಿಕ್ ಅದು ತುಂಬ ಥಿನ್ ಟ್ರಾಫಿಕ್ ಅದು ಎಲ್ಲೊಬ್ರು ಒಬ್ಬರು ಅಪರೂಪಕ್ಕೆ ಹೋಗ್ತಾರೆ ಅದರಿಂದ ಅವರು ಅಸ್ಫಾಲ್ಟ್ ಇಸ್ಫಾಲ್ಟ್ ಮೆಟಲ್ ಹಾಕೋದಿಲ್ಲ ನರಕಕ್ಕಾಗಿದ್ರೆ ಯಾರು ಹೇಳುವಾಗ ಹೆಜ್ಜೆ ಹೆಜ್ಜೆ ಬೋರ್ಡ್ ಇರುತ್ತೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಚಿಕ್ಕಪೇಟೆಗೆ ಬನ್ನಿ ಅಂತ ಕರೆದ ಹಾಗೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ವೈಕುಂಠ ದ್ವಾರ ಅದು ನಮಗೆ ಗೊತ್ತಿಲ್ಲ ವಾ ಅಂತಂದೆ ಮೋಕ್ಷವನ್ನು ಕೊಟ್ಟು ಮಲರಡಿಯು ತಂದೆ ವೈಕುಂಠ ಲೋಕಕ್ಕೆ ಹೋದರೂ ಅಲ್ಲಿ ಒಂದು ಪ್ರಶ್ನೆ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಿಮಗೆ ಅಲ್ಲಿ ಹೋಗಿ ಅಲ್ಲಿ ಸಾವಿರ ಜನ ಕೋಟಿ ಜನ ಭಕ್ತರಿರ್ತಾರೆ ನಿತ್ಯರು ಮುಕ್ತರು ಹಾಡ್ತಾರೆ ಎನ್ನ ಅಷ್ಟೇ ಆರಿಸಿ ಬೆಳಗ್ತಾ ಇರ್ತಾರೆ ಛತ್ರಿ ಹಿಡಿತಿರ್ತಾರೆ ಚಾಮರ ವೈಭವ ಯಾವ ದೇವಸ್ಥಾನದಲ್ಲಿ ಇಲ್ಲದೆ ಇರುವಷ್ಟು ವೈಭವ ವೈಕುಂಠ ಲೋಕದಲ್ಲಿ ಉಂಟು ನೀವು ಹೊಸದಾಗಿ ಹೋಗಿ ಸೇರಿಕೊಂಡು ಏನು ಮಾಡಬೇಕು ನಾನು ಇಲ್ಲಿ ನಿಂತು ಗೊತ್ತಾಗದೇ ಇರುವಾಗ ಅವನೇ ಹತ್ರ ಕರೆದು ಬನು ಬಾಯಿಲಿ ನನ್ನ ಪಾದವನ್ನು ಮುಟ್ಟು ಈ ಸೌಖ್ಯವನ್ನು ನೋಡು ಇಂಥ ಸುಖವನ್ನು ತಂದೆ ತಾಯಿಯರ ಸಂಬಂಧದಲ್ಲಿ ಅನುಭವಿಸಿದ್ದೀಯ ಜೇನು ಸುರಿಯೋ ನನ್ನ ಪಾದದ ಸವಿಯನ್ನು ನೀ ತಿನ್ನೋ ಯಾವ್ದಾರು ಪದಾರ್ಥ ನೋಡಿದ್ದೀಯ ಮಗು ಬಾರೋ ಹತ್ರ ಯಾಕೆ ಸಂಕೋಚ ಪಡ್ತೀಯ ಅಂತ ಹೇಳಿ ಮಲರಡಿಯಂ ತಂದೆ ವಾಳ್ಚಿತರ ಅನಂತ ಗರುಡ ವಿಶ್ವಕ್ಸೇನಾದಿಗಳು ಯಾವ ರೀತಿ ವಾಳ್ತಾರೆಯೋ ಆ ಪದವಿಯನ್ನು ಕೊಡುವುದಕ್ಕೋಸ್ಕರವಾಗಿ ಮನ್ನರುಳಾಲ್ ಅರಿತಿಟ್ಟಾನೆ ಅರುಳ್ ಅಂದರೆ ಕೃಪೆ ಅದೇ ದಯೆ ಮನ್ನರುಳಾಲ್ ಮನ್ ಅಂದರೆ ಸಮರ್ಥವಾದದ್ದು ದೃಢವಾದದ್ದು ಭಗವಂತನ ದಯೆ ಅದರಿಂದ ಅವನೇ ಆರಿಸಿಕೊಂಡು ಸರ್ವವನ್ನು ಮಾಡ್ತಾರೆ ಭಗವಂತನ ದಯೆ ಅನ್ನೋದು ಬಹಳ ದೊಡ್ಡದು ಅಂತ ಹೇಳಿದರು ಅದರಿಂದ ಕಾಲೇ ದುಃಖೋಪಶಾಂತಿಂ ಜನೈತಿ ಭಗವಾನ್ ವ್ಯಾಜ ಅವಲಂಬಿ ವ್ಯಾಜ ಮಾತ್ರಾವಲ್ ವ್ಯಾಜ ಅಂದ್ರೆ ನೆಪ ವ್ಯಾಜ್ಯ ಅಲ್ಲ ವ್ಯಾಜ ಅಂದ್ರೆ ನೆಪ ಅಂದ್ರೆ ಅಂದ್ರೇನು ಒಂದು ನೆಪ ಭಗವಂತನಿಗೆ ಅವನ ಕೃಪೆ ನಿಮ್ಮ ಮೇಲೆ ಇಳಿದು ಬರೋದಕ್ಕೆ ಕೃಪೆ ತೋರಿಸೋದಕ್ಕೆ ಒಂದು ನೆಪ ಬೇಕು ಆ ನೆಪಗಳನ್ನು ದೊಡ್ಡದು ಮಾಡಿಕೊಂಡು ಆ ನೋಡಿ ಒಂದು ಕೆರೆ ತುಂಬ ನೀರಿರುತ್ತೆ ಕೆಳಗಡೆ ಇಳಿದು ಬರೋದಿಲ್ಲ ಏನೋ ಕಸ ಕೂತಿರುತ್ತೆ ಕಸ ಇಷ್ಟೇ ಇರುತ್ತೆ ಆ ಕಸ ತೆಗೆಯುವಂಥ ಒಂದು ಸಣ್ಣ ಗುದ್ದಲಿಯೋ ಸೆನಕೆಯೋ ಆ ದಬ್ಬಳದಂಥ ಪದಾರ್ಥ ಹಾಕಿದರೆ ನೀರು ಹೊರಗೆ ಬರುವಂತೆ ಆ ಕೃಪೆ ಹೊರಗೆ ಅಲ್ಲಿ ಅಡಚಣೆ ಏನೋ ಕೂತಿದೆ ಅದು ತೆಗೆಯುವುದು ನೀವು ಕಿಂಚಿತ್ ಏನೋ ಒಂದು ಕೈಲಿ ಪದಾರ್ಥ ತಗೊಂಡ್ರೆ ಅಷ್ಟೇ ಸಾಕು ಅಂತಾನೆ ಭಗವಂತ ಬಲಿಚಕ್ರವರ್ತಿಗೆ ಧಾರೆ ಎರೆದು ಕೊಡಬೇಕು ಅಲ್ಲ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಾನೆ ಭಗವಂತ ಶುಕ್ರಾಚಾರ್ಯ ಹೇಳಿದಲೆ ಕೆಟ್ಟ ಹೋಗ್ತೀಯೇ ಅವನು ವಿಷ್ಣು ವಿಷ್ಣು ಅಂದರೆ ಯಾರು ವಂಚಕ ಮಹಾವಂಶಕ ವೇಷಧಾರಿ ನಿನ್ನ ಕುಲವನ್ನು ಹಾಳು ಮಾಡಿಬಿಡ್ತಾನೆ ದಾನ ಕೊಡಬೇಡ ಪ್ರಹ್ಲಾದನ ಮೊಮ್ಮಗ ಕಣ್ಣು ಅರಳಿ ಬಿಡ್ತು ಬಲಿಗೆ ಆ ನನ್ನ ಮನೆಗೆ ವಿಷ್ಣು ಯಾಚಕನಾಗಿ ಬಂದಿದ್ದಾನೆಯೇ ಪ್ರಭು ಅವನ ಕೈ ಕೆಳಗೆ ನನ್ನ ಕೈ ಮೇಲೆ ಮಾಡಿ ದಾನ ಸ್ವೀಕಾರ ಮಾಡೋಕೆ ಬಂದಿದ್ದಾನೆಯೇ ಗುರುಗಳೇ ಉಪದೇಶ ಮಾಡಿದಿರಿ ಮನೆಗೆ ಬಂದಿರೋನು ವಿಷ್ಣು ಅಂತ ಉಪದೇಶ ಮಾಡಿದಿರಿ ಆದರೆ ಕೊಡಬೇಡ ಅಂತ ದುರ್ಬುದ್ಧಿ ಹೇಳಿದಿರಿ ನಿಮ್ಮ ಕಣ್ಣು ಹೋಗುತ್ತೆ ನನ್ನ ಕಣ್ಣು ಹೋಗೋದಿಲ್ಲ ನನ್ನ ಕಣ್ಣು ತೆರೆದ್ರಿ ಸ್ವಾಮಿ ನೀವು ಕಣ್ಣೇ ಹೋಯ್ತಲ್ಲ ಏ ತೊಂಬ ಬಂಗಾರದ ಗಿಂಡಿಯಲ್ಲಿ ನೀರನ್ನ ಅಂದ ಹೆಂಡತಿಗೆ ವಿಂಧ್ಯಾವಳಿ ಅವಳ ಹೆಸರು ವಿಂಧ್ಯಾವಳಿ ದೊಡ್ಡ ಬಂಗಾರದ ಬಿಂದಿಗೆ ದಾನ ಕೊಟ್ಟಿದ್ದೇನೆ ಅಂತ ಹಾಗೆ ಹೇಳೋದಲ್ಲ ಉದಕಪೂರ್ವಕವಾಗಿ ದಾನ ಮಾಡಿಕೊಡ್ಬೇಕು ನೀರು ನೀರು ಎರೆದು ಧಾರೆ ಎರಡು ಕೊಟ್ಟರೆ ದಾನ ಅದು ಶುಕ್ರನ ಬುದ್ಧಿ ಹೋಗಲಿಲ್ಲ ಈ ದಾರೆ ಎರಡು ಕೊಟ್ಬಿಡ್ತಾನಲ್ಲ ಅವನಿಗಂತೂ ಪೊಸಿಷನ್ ಹೋಯಿತು ನಂದು ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಹೋಗುತ್ತಲ್ಲ ಶುಕ್ರಬುದ್ಧಿ ವಕ್ರಬುದ್ಧಿ ಆ ಗಿಂಡಿ ಒಳಗಡೆ ನೀರು ಬರೋ ಜಾಗದಲ್ಲಿ ಹೋಗಿ ಕೂತಿದ್ದ ಏನು ದುರ್ಬುದ್ಧಿ ನೋಡಿ ಕೂತ್ಕೊಳ್ಳೋಕೆ ಬೇರೆ ಜಾಗ ಇಲ್ಲ ಅದು ಕೂತ್ಕೊಳ್ಳೋ ಜಾಗವೇ ಅದು ಮಾಯಾವಿದ್ಯೆಯಿಂದ ತನ್ನನ್ನು ಸಣ್ಣದು ಮಾಡಿಕೊಂಡು ಗಿಂಡಿಯಲ್ಲಿ ತೂಬು ನೀರು ಬರೋ ಜಾಗದಲ್ಲಿ ಕೂತ ಇವು ನೀರು ಹಾಕಿದ ಹಾಕಿದ ಏನು ಮಾಡಿದ್ರು ಬರಲಿಲ್ಲ ಬಲಿ ಚಕ್ರವರ್ತಿ ಮುಖ ಖಿನ್ನವಾಯಿತು ಭಗವಂತ ನೋಡಿದ ಏನು ನೀರು ಬರೋಕ್ಕೆ ತೊಂದರೆ ಆಗ್ತಾ ಈ ಕಸ ಇರಬೇಕು ತಾಳು ಅಂತ ಕೈಯಲ್ಲಿ ಪವಿತ್ರ ಧರಿಸಿದ್ದ ವಾಮನ ಆ ದರ್ಭೆಯ ತುದಿ ಇತ್ತಲ್ಲ ಅದರಿಂದ ಚುಚ್ಚಿದ ಅದು ಕೃಪೆ ಚುಚ್ಚಿದ ಕೂಡಲೇ ಅಯ್ಯೋ ಕೆಟ್ಟನಲ್ಲ ಅಂತ ಕಣ್ಣು ಕುರುಡಾಗಿ ಶುಕ್ರ ಹೊರಗು ಬಂದ ಬಂಗಾರದ ನೀರು ಧಾರೆ ಹರಿಯಿತು ವಾಮನು ಭೂತ ವಾಮನ ಅವನ ಮನೆಯಲ್ಲಿ ತ್ರಿವಿಕ್ರಮಾವತಾರವಾಯಿತು ಬಲಿಚಕ್ರವರ್ತಿಯ ಮನೆಯಲ್ಲಿ ತ್ರಿವಿಕ್ರಮಾವತಾರ ಏನು ವರ್ಣನೆ ಮಾಡ್ತಾರೆ ಅದಕ್ಕೆ ಹೇಳ್ತೇವೆ ನಮ್ಮ ಕರ್ಮ ಎನ್ನುವುದು ಕೆಳಗೆ ಇಳಿದು ಹಾಳಿ ಹೋಗದೇ ಇರುವಂತೆ ಅಲ್ಲೆಲ್ಲೋ ಪ್ರತಿಬಂಧಕವಿದೆ ಅದಕ್ಕೊಂದು ನೆಪ ನನ್ನ ಹೆಸರು ಹೇಳಯ್ಯ ಅಂತ ಊರೈ ಚೊನ್ನಾಯಿ ಎನ್ ಪೈರೈ ಚೊನ್ನಾಯಿ ಲೋಕಾಚಾರ್ಯರು ಈ ವಿಷಯದಲ್ಲಿ ಬಹಳ ದೊಡ್ಡ ಚೂರ್ಣಿಕೆ ಬರೆದಿದ್ದಾರೆ ತಮ್ಮ ಗ್ರಂಥದಲ್ಲಿ ಆ ಚೂರ್ಣಿಕೆ ಹೇಳಿ ಮುಂದಕ್ಕೆ ಹೋಗ್ತೇನೆ ಇಪ್ಪಡಿ ಈಶ್ವರನ್ ಆ ದಯಾಗುಣಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಕಲ್ಯಾಣ ಗುಣಗಳೋಡೆ ಕೂಡಿ ಇರಕೈಲ್ ಜಗದೀಶ್ವರನಿಗೆ ಸಮಸ್ತ ಕಲ್ಯಾಣ ಗುಣಾತ್ಮಕೋಸವು ಅವನಲ್ಲಿ ಇಲ್ಲದೇ ಇದ್ದ ಸದ್ಗುಣಗಳು ಯಾವುದೂ ಇಲ್ಲ ಯಾವ್ದಾರು ಒಂದಿದ್ರೆ ಜನ ಹೇಳೋರು ಇದು ದೇವರಲ್ಲಿ ಇಲ್ಲದೇ ಇದ್ದ ಸದ್ಗುಣ ನಮಗೆ ಬೇಡ ಅನ್ನೋದು ರಾಮನಲ್ಲಿದ್ದ ಗುಣಗಳು ಲೋಕಕ್ಕೆ ಬೇಕು ರಾಮನಲ್ಲಿಲ್ಲದೆ ಇದ್ದು ರಾಘವಂಶೋ ಭಯಂತೆ ಇದೆ ಹನುಮಂತ ಹೇಳ್ತಾನೆ ಅನುಕ್ರೋಶ ಕಾರುಣ್ಯ ರಾಮನಲ್ಲಿ ಯಮ್ಮ ಎಷ್ಟೊಂದು ಗುಣಗಳಿವೆ ತಾಯಿ ಆ ರಾಮನನ್ನು ವರ್ಣಿಸು ಅಂತ ಆನಂದ ಆನಂದಪಟ್ಟು ವರ್ಣಿಸ್ತಾನೆ ಹನುಮಂತ ರಾಘವಂಶೋಭಯಂಚೇದೆ ಗುಣಗಳಿಂದ ರಾಮನಿಗೆ ಶೋಭೆ ಇಲ್ಲ ರಾಮನಿಂದ ಗುಣಗಳಿಗೆ ಶೋಭೆ ಆ ಈ ಪರಮಾಣುಡಿ ಗುಣಮ ಇದು ದೇವರ ಗುಣವೇ ಕ್ಷಮೆ ಎಂಬುದು ದೇವರ ಗುಣವೇ ಈಶ್ವರನ್ ಕಲ್ಯಾಣ ಕಲ್ಯಾಣ ಗುಣಗಳೋಡೆ ಇರು ಕೈಯಲ್ ಮೊದಲನೇ ಗುಣ ಯಾವುದು ಪಿರರ್ ನೋವು ಕಂಡಾಲ್ ಅಯ್ಯೋ ಎಂದಿರಂಗಿ ಇನ್ನೊಬ್ರು ಯಾರು ನೋವು ಪಟ್ರೆ ಅಯ್ಯೋ ಅಂತ ಅನತೆ ಜಗದೀಶ್ವರ ಇವರು ಹೇಳ್ಬಿಟ್ರಲ್ಲ ಆಚಾರ್ಯರು ಎಲ್ಲಿಂದ ಬಂತು ಇದು ಇದು ಉಪನಿಷತ್ತಿನ ಭಾಷಾಂತರ ಹಂತ ಅಧ್ಯಕ್ಷಕರು ಹೇಳ್ತಾರೆ ದಯಾಶತಕದಲ್ಲಿ ಪ್ರಳಯ ಕಾಲದಲ್ಲಿ ಈ ಜಗತ್ತನ್ನು ಅತ್ಯಂತ ಸಿಟ್ಟಿನಿಂದ ಕಲ್ಕಿ ರೂಪದಲ್ಲಿ ಬಂದು ಕೊಚ್ಚಿ ಒಂದು ಜೀವಾತ್ಮನೂ ಇಲ್ಲದೆ ಇರುವಂತೆ ಎಲ್ಲರಿಗೂ ಅಜ್ಞಾನ ಅನಸ್ಥೇಸಿ ಹಾಕಿ ಕಲ್ಲು ಮುಳ್ಳು ಜೀವ ಜಡ ಎಲ್ಲ ಒಟ್ಟಿಗೆ ಹಾಕಿ ಒಂದು ಕತ್ತಲೆಯಲ್ಲಿ ಹಾಕಿದಂತೆ ಭಗವಂತ ಈ brings the world to an abrupt end ಪ್ರಳಯ ಅಂದ್ರೆ ಹೇಗಿರುತ್ತೆ ಯಾರಿಗೂ ಟಾಟಾ ಬೈ ಬೈ ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಎಲ್ಲರೂ ಹೋಗೋರೆ ಪ್ರಳಯ ಜಲಧಿಯಲ್ಲಿ ಎಷ್ಟೋ ಕಾಲ ಕಳೆದ ನಂತರ ಅಯ್ಯೋ ನಾನು ಏನು ಮಾಡಿಬಿಟ್ಟೆ ಹಂತ ಉಪನಿಷತ್ತಿನ ಮಾತು ಶಾಂದೋಗ್ಯ ಉಪನಿಷತ್ತಿನಲ್ಲಿ ಸಂಸ್ಕೃತದಲ್ಲಿ ಹಂತ ಅಂದರೆ ಅಯ್ಯೋ ಎಂದಿರಂಗಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಅಯ್ಯೋ ನಿಮ್ಮ ಮಗು ಆಟ ಆಡ್ತಿತ್ತು ದೀಪಾವಳಿ ಹಬ್ಬ ಬಂತು ಸುರುಸುರುಬತ್ತಿ ಬತಾಪು ಅದು ಇದು ಬ್ಯಾಡ ಅಂದ್ರೆ ರಾತ್ರಿ ಒಂದು ಗಂಟೆಗೆ ಆನೆ ಪಟಾಕಿ ಹಚ್ಚಿತು ನಮ್ಮ ಮನೆ ಸುತ್ತಮುತ್ತ ಒಂದು ಗಂಟೆ ಪಟಾಕಿ ಹಚ್ಚಿದ್ರು ಅವ್ರು ದುಡ್ಡಿದೆ ಹಚ್ಚಿದ್ರು ನಮಗೆ ದುರ್ಬಲ ಹೃದಯ ಇದೆ ನಾವೇನು ಮಾಡಬೇಕು ನಾಳೆ ಪ್ರವಚನವಲ್ಲಪ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ಬೇರೆಯವ್ರು ಸಿಕ್ಕೋದಿಲ್ಲವಲ್ಲ ದಯಾಶತಕಕ್ಕೆ ನಮ್ಮ ಯೋಚನೆ ಇದು ಅಯ್ಯೋ ಅನ್ನೋ ಭಾವನೆ ಬರಬೇಕು ಆ ಮಗು ಪತಾಕ ಹಚ್ಚಿತು ಮತ್ತೊಂದು ಮಾಡಿತು ತಂದೆ ಕೋಪ ಬಂತು ಒಂದು ಗಂಟೆ ಪಟಾಕಿ ಹಚ್ಚ ಪಾಠ ಪಾಠ ಕಪಾಳಕ್ಕೆ ಬಿಗಿದ ಆ ಸುರ್ಸುರು ಬತ್ತಿ ಕಟ್ಟು ತಾನೇ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದನ್ನೆಲ್ಲ ತೊಗೊಂಡೋಗಿ ಚರಂಡಿಗೆ ಹಾಕಿದ ಉಸಿರತ್ರ ನೋಡಿ ಮಾಡ್ತೇನೆ ಇವತ್ತು ಇವನಿಗೆ ಅನ್ನ ಹಾಕ್ಬೇಡ ಇವತ್ತು ಅಂತ ಹೇಳಿ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ ರೇಗಿದು ತುಂಬ ಆ ರೇಗಿನಲ್ಲಿ ತಾನೂ ನಿದ್ದೆ ಮಾಡಿಬಿಟ್ಟ ಅರ್ಧ ರಾತ್ರಿಲಿ ಅವನು ಎದ್ದ ಹೆಂಡ್ತಿ ನೆಬಿಸಿ ಮಗು ಊಟ ಹಾಕಿದೀಯ ಎಲ್ಲಿ ಬಂತೀರಿ ಊಟ ನೀವೇ ಸಿಟ್ಟದ್ದು ಕಾಲು ಅವತಾರ ಮಾಡಿಬಿಟ್ರಿ ನೀವು ಊಟ ಮಾಡಲಿಲ್ಲ ನಾನೂ ಮಾಡಲಿಲ್ಲ ಮಾಡಿದ್ದೆಲ್ಲ ಹಾಗೇ ಇದೆ ಮಗು ಹಾಗೆ ನಿದ್ದೆ ಹೋಗಿದೆ ನೋಡಿ ಹೋಗಿ ನೋಡ್ತಾನೆ ಇಲ್ಲಿ ಬಾಸುಂಡೆ ಬಿದ್ದಿದೆ ಪಾಟ ಪಾಟ ಹೊಡೆದಿದ್ದು ಬೆನ್ನ ಮೇಲೆ ಆ ಮಗು ಹಾಗೆ ಮಲಗಿ ಸೊಳ್ಳೆ ಕಚ್ತಾ ಇದೆ ಕತ್ಲೆ ರೂಮು ಅಯ್ಯೋ ಈ ಮಗುವನ್ನ ಹೇಗೆ ಹೊಡೆದು ಬಿಟ್ಟೆ ನಾನು ನನ್ನ ಮಗು ಇದು ಸಂಬಂಧ ಇಲ್ಲದೆ ಇದ್ರು ಅಯ್ಯೋನ ಭಾವನೆ ಬರುತ್ತೆ ನೋಡಿ ಯೋಚನೆ ಮಾಡಿ ಅಯ್ಯೋ ಎಂದ್ರೆ ರಂಗಿ ಹೇಳಕ್ಕೆ ಎಪ್ಪೋದಂ ಒಕ್ಕ ಮೈ ಚಿಂದಿತ್ತೆ ಈ ತಂದೆ ಮಗುವಿಗೆ ಮಾಡೋ ಕೆಲಸ ಏನು ಎಲ್ಲಿದ್ದರೂ ಇನ್ನೇನು ಒಳ್ಳೇದು ಮಾಡ್ಬೋದು ಇನ್ನೇನು ಒಳ್ಳೇದು ಮಾಡ್ಬೋದು ಇವನು ಎಲ್ಲಿ ಪಾಠಕ್ಕೆ ಸೇರಿಸ್ಬೋದು ಎಂಥ ಪುಸ್ತಕ ಕೊಡ್ಬೋದು ಸಂಗೀತ ಹೇಳಿಸ್ಲೆ ನರ್ತನ ಹೇಳಿಸ್ಲೆ ಶಾಸ್ತ್ರ ಹೇಳಿಸ್ಲೆ ಆ ಹಿತಚಿಂತಕತ್ವ ಹಿತಕಾರಿತ್ವ ತಂದೆಯ ಪ್ರಥಮ ಲಕ್ಷಣ ಹಿತಚಿಂತಕತ್ವ அவர் எப்போதும் ஒக்க நன்மையை சிந்தித்து தனக்கே ஆயிருத்தல் ತನಕ್ಕಂ ಪಿರಕ್ಕಂ ಪದುವಾಗಿರುತ್ತಲ್ ಶಯ್ಯಾದೆ ಜಗದೀಶ್ವರ ಯಾತಕ್ಕಿದ್ದಾನೆ ಪ್ರಶ್ನೆ ಈಶ್ವರ ತನಗಾಗಿದ್ದಾನೆಯೇ ತನಗೂ ಇತರರಿಗೂ ಸೇರಿದ್ದಾನೆ ಅಂದರೆ ಹೇಳ್ತಾರೆ ಅವನಿರುವುದೇ ಪರಾರ್ಥ ಭಗವಂತ ಇರುವುದೇ ನಮಗೋಸ್ಕರ ಅವನ ಸ್ವಾರ್ಥವಿಲ್ಲ ಇವಾಗಿಲ್ಲ ಬರುವ ರಾಮಾವತಾರ ಕೃಷ್ಣಾವತಾರ ಎರಡು ನೋಡಿ ಏನು ಸ್ವಾರ್ಥ ಆಯ್ತು ರಾಮಾವತಾರದಲ್ಲಿ ತನ್ನ ಸ್ವಾರ್ಥ ಏನು ಮಾಡಿಕೊಂಡ ಕೃಷ್ಣಾವತಾರದಲ್ಲಿ ಏನು ಸ್ವಾರ್ಥ ಮಾಡಿದ ನರಸಿಂಹಾವತಾರದಲ್ಲಿ ಏನು ಸ್ವಾರ್ಥ ಮಾಡಿದ ಮತ್ಸ್ಯ ಕೂರ್ಮಾದಿಗಳಲ್ಲಿ ಏನು ಸ್ವಾರ್ಥ ಮಾಡಿದ ಪರಾರ್ಥ ರೂಪ ಸ್ವಾರ್ಥ ನೀ ಚೆನ್ನಾಗಿರು ಅಂತ ಕೇಳ್ತಾನೆ ಅಪ್ಪನಿಗೆ ಎಪ್ಪತ್ತು ವರ್ಷ ಆಯಿತು ತುಂಬ ಐಶ್ವರ್ಯವಂತ ಒಳ್ಳೆ ಇನ್ಫ್ಲುಯೆನ್ಸು ಒಳ್ಳೆ ಕೆಲಸದಲ್ಲಿದ್ದ ಮಗನಿಗೂ ಐವತ್ತು ವರ್ಷ ಆಯಿತು ಒಳ್ಳೆ ಕೆಲಸದಲ್ಲಿದ್ದಾನೆ ಚಿಂತನೆ ಏನು ಅಂದರೆ ಮಗನ ಇನ್ನೂ ಚೆನ್ನಾಗಾಗಬೇಕು ಇನ್ನೂ ಚೆನ್ನಾಗಾಗಬೇಕು ಅಪ್ಪ ನೀನು ಯಾಕೆ ಹಗಲು ರಾತ್ರಿ ನನ್ನ ಮೇಲೆ ಚಿಂತೆ ಮಾಡಿಸಿ ಅಂದರೆ ಅಯ್ಯೋ ನನ್ನ ಸ್ವರೂಪ ಕಾಣು ಅಂತ ನನ್ನ ತಂದೆ to think well of you ನಿನ್ನ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋದು ನನ್ನ ಸ್ವರೂಪವಪ್ಪ ದಯ ಎಂಬುದು ಭಗವಂತನಿಗೆ ಸ್ವರೂಪ ಆಗಂತುಕ ಗುಣವಲ್ಲ ಜ್ಞಾನ ಶಕ್ತಿ ಬಲ ಐಶ್ವರ್ಯಗಳು ಒಂದು ವೇಳೆ ಆಗಂತುಕವಾದರೂ ದಯ ಎಂಬುದು ಭಗವಂತನಿಗೆ ಸ್ವರೂಪದಲ್ಲಿ ಸೇರಿರುವ ಸ್ವಾಭಾವಿಕವಾದ ಗುಣ ನಿಲ ತೆನ್ರಲ್ ಶಂತನಂ ತಣ್ಣೀರ್ ಪೋಲೆ ಉದಾಹರಣೆ ಕೊಡ್ತಾರೆ ಬೆಳೆದಿಂಗಳಿದೆ ತಂಪು ಗಾಳಿ ಇದೆ ಒಳ್ಳೆಯ ಪರಿಮಳ ಗಂಧವಿದೆ ಈ ಮೂರು ಪದಾರ್ಥಕ್ಕೆ ಪರಾರ್ಥ ಗುಣವೇ ಹೊರತು ಸ್ವಾರ್ಥವೆಂಬುದಿಲ್ಲ ಚಂದ್ರ ಬೆಳೆದಿಂಗಳು ಕೊಡ್ತಾನೆ ಚಂದ್ರನಿಗೆ ಪ್ರಯೋಜನ ಇಲ್ಲ ಬೆಳೆದಿಂಗಳು ತನಗಾಗಿ ಇಲ್ಲ ನಿಮಗೋಸ್ಕರ ಇದೆ ತಂಪು ಗಾಳಿ ಬೀಸುತ್ತೆ ನಿಮ್ಮ ಒಳ್ಳೇದಕ್ಕೆ ಬೀಸುತ್ತೆ ಗಂಧ ಇದೆ ತಾನು ತೇದು ನಿಮಗೆ ಪರಿಮಳವನ್ನು ಕೊಡುತ್ತೆ ಭಗವಂತ ಹಾಗಂತೆ ತಣ್ಣೀರ್ ಪೋಲೆ ಈ ತಣ್ಣೀರಿಗೆ ಸಂಜೀವನ ಮಾಡುವ ಶಕ್ತಿ ಉಂಟು ಮೂರ್ಛೆ ಹೋದವರು ತಲೆ ಮೇಲೆ ಹಾಕ್ತಾರೆ ಬಾಯಿ ಹರಿದ್ರೆ ನೀರನ್ನು ಕೇಳ್ತಾರೆ ನೀರು ಕುಡಿದರೆ ಜೀವನಂ ವನಂ ಅಮರಕೋಶದಲ್ಲಿ ನೀರಿಗೆ ಜೀವನ ಅಂತ ಹೆಸರಿಟ್ಟಿದ್ದಾರೆ ಬದುಕು ಉಂಟಾಗುವುದೇ ನೀರಿನಿಂದ ಭಗವಂತ ನಾರಾಯಣ ತತ್ವ ನೀರೆಂಬ ತತ್ವ பிறக்கே யாய் தன்னை ஆசிரயித்தவர்கள் பக்கல் ಜನ್ಮ ವೃತ್ತ ಜ್ಞಾನಗಳಾಲ್ ಉಂಡಾನ ನಿಕರ್ಷಂ ಪಾರಾದೆ ತನ್ನನ್ನು ಆಶ್ರಯ ಮಾಡಿದ ಭಕ್ತರಲ್ಲಿ ಇವರ ಜಾತಿ ಇವರ ಕುಲ ಇವರ ಗೋತ್ರ ಇವರ ವಿದ್ಯೆ ಇವರ ಅರ್ಹತೆ ನೋಡೋದಿಲ್ಲ ಅವರ ಪ್ರೇಮವನ್ನು ಮಾತ್ರ ನೋಡ್ತಾನೆ ತಾಂಗಳು ಪಿರದಂ ತಂಜಮಲ್ಲಾದ ಬೋದು ತಾನು ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೂ ಇತರರು ರಕ್ಷಿಸುವುದಕ್ಕೂ ಅವಕಾಶವಿಲ್ಲದಾಗ ತಾಂತಂಜಮಾಯ್ ಗಜೇಂದ್ರ ಕಥೆ ನೋಡಿಕೊಳ್ಳಿ ಗಜೇಂದ್ರ ಸ್ವಪ್ರಯತ್ನದಿಂದ ಬಿಡಿಸ್ಕೊಳ್ಳೋಕೆ ನೋಡಿದ ಅವನ ಹೆಂಡತಿಗೆ ಮಕ್ಕಳು